ವಶೀವಶೇನ ಕಸ್ಯಾಪಿ ಯೋಜಿತೋ ವಿಜಿತಾಖಿಲ ವಶೀ ಎಲ್ಲರನ್ನೂ ವಶದಲ್ಲಿ ಇಟ್ಟುಕೊಂಡವು ನ ಕಸ್ಯಾಪಿ ವಶೇ ತಾನು ಮತ್ತೊಬ್ಬರ ವಶನಲ್ಲ ಯಹ ಅಜಿತಃ ಯಾರಿಗೂ ಸೋತವನಲ್ಲ ವಿಜಿತಾಖಿಲ ಗೆಲ್ಲದೆ ಯಾರನ್ನೂ ಬಿಟ್ಟವನಲ್ಲ ಸರ್ವಕರ್ತ ಎಲ್ಲರನ್ನೂ ಹುಟ್ಟಿಸಿದವ ನ ಕ್ರಿಯತೆ ಯಾರ ಮಗನೂ ಅಲ್ಲ ತಮ್ಮ ನಮಾಮಿ